ಮಿನಿಸ್ಟರ್ ಆಗಿಬಿಡ್ತಾನೆ ಯಾವನೋ ಪ್ರೆಸಿಡೆಂಟ್ ಆಗಿಬಿಡ್ತಾನೆ ಅವರ ಪುಣ್ಯದ ಬಾಕಿ ಇರುತ್ತೆ ಅದು ಗೊತ್ತಿರೋದಿಲ್ಲ ನಮಗೆ ಪ್ರತಿಭಾ ಪಾಟೀಲ್ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಯಾರು ತಿಳ್ಕೊಂಡಿದ್ರು ಅವ್ರಿಗೇ ಗೊತ್ತಿಲ್ಲ ಕರುಣಾನಿಧಿ ಕೇಳಿದ್ರಂತೆ ಹೋಮ್ ಮಿನಿಸ್ಟ್ರಿ ಇದ್ದಾರಲ್ಲ ಸೆಂಟ್ರಲ್ ಅಲ್ಲಿ ಯಾವ ಪಾಟೀಲ್ ಅವರು ಹ್ಞೂ ಶಿವರಾಜ್ ಪಾಟೀಲ್ ತಂಗಿನೇ ಅಂತ ಕೇಳಿದ್ರಂತೆ ಕರುಣಾನಿಧಿ ಒಳ್ಳೆ ಇತಿಹಾಸಜ್ಞ ಮಾಡರ್ನ್ ಹಿಸ್ಟ್ರಿನೇ ಗೊತ್ತಿಲ್ಲ ಅವ್ರಿಗೆ ನೋಡಿ ಆಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದು ಇವ್ರಿಗೆ ಗೊತ್ತಿಲ್ಲ ಅದು ನಾನು ಚುರುಕು ಕಣ್ಣು ಎಲ್ಲಿ ಹೋಗಲಿ ತಬ್ಲಿ ಕಣ್ಣಿದು ವಾಧೂಲ್ ಗೋತ್ರದ ಕಣ್ಣು ಆಕೆ ಪ್ರೆಸಿಡೆಂಟ್ ಆಗ್ತಾಳೆ ಅಂತ ಅನೌನ್ಸ್ ಮಾಡಿದ ದಿವಸ ಕಾಂಗ್ರೆಸ್ನವಳು ಮಾಡಿದ ಕೆಲಸ ಏನು ಮನೆಯಲ್ಲಿ ರಾಣಾ ಪ್ರತಾಪ್ ಸಿಂಗ್ರ ಚಿತ್ರಕ್ಕೆ ಪುಷ್ಪಹಾರವನ್ನು ಹಾಕಿ ಊದಿನ ಕಡ್ಡಿ ಹಚ್ಚಿ ಆರತಿ ಬೆಳಗಿದಳು ರಾಣಾ ಪ್ರತಾಪ್ ಸಿಂಗರು ಆರ್ ಎಸ್ ಎಸ್ ಅವರಿಗೆ ಬಿ ಜೆ ಪಿಯವರಿಗೂ ತುಂಬ ಬೇಕಾದವರು ಇದು ಗೊತ್ತಿದ್ರೆ ಅವ್ರಿಗೆ ಆ ಪದವಿ ಕೊಡ್ತಿರಲಿಲ್ಲ ಅವರು ಸೋನಿಯಾ ಗಾಂಧಿ ಅವರು ಅವರು ಕ್ಷೇತ್ರ ಅವರು ಅವರು ಹುಟ್ಟಿದ ರಾಜಸ್ಥಾನದಲ್ಲಿ ಶೇಖಾವತ್ ಅನ್ನೋ ಊರಿನಲ್ಲಿ ಮಹಾರಾಷ್ಟ್ರಕ್ಕೆ ಅವರನ್ನು ಕೊಟ್ಟರು ನಾವೇನು ತಿಳ್ಕೊಳ್ತೀವಿ ಅವರು ಕಾಂಗ್ರೆಸ್ನವರು ಅವರು ನಮಗೆ ಯಾವ ಪಾರ್ಟಿ ಮೇಲೆ ಕೋಪ ಇಲ್ಲ ಅಲ್ಲಿ ಬಂದಲ್ಲ ಅಲ್ಲಿ ಅವ್ರ ಕೈಯಲ್ಲಿ ಯಾಕೆ ಒಳ್ಳೆ ಕೆಲಸ ಮಾಡಿಸ್ಬಾರ್ದು ದೇವರು ಆಗಲಿಲ್ಲ ಬಿ ಜೆ ಪಿ ಅಧಿಕಾರ ಅಂತ ಅಲ್ಲಿ ತನಕ ಹೋಗಿ ಗಲಾಟೆ ಮಾಡಿದರು ಆಕೆ ಹೋಗಿ ಅಂತ ಹೇಳ್ಕೊಳಿಸಿದರು ಗೌರ್ನರ್ ಮಾಡಿದ ಕೆಲಸ ಅಲ್ಲ ಪ್ರತಿಭಾ ಪಾಟೀಲ್ ಮಾಡಿದ ಕೆಲಸ ಇದು ಯಾತಕ್ಕೆ ಹೇಳ್ತೇವೆ ಅಂದರೆ ಪುಣ್ಯವಶ ಇದ್ದರೆ ಭಗವಂತ ನಮಗೆ ನಿಮಗೆ ಗೊತ್ತಿಲ್ಲದೆ ಇದ್ದರೂ ಯಾರೋ ಒಬ್ಬರನ್ನ ಮೇಲಕ್ಕೆ ಬಿಡ್ತಾನೆ ಒಬ್ಬ ಇದಕ್ಕೆ ದಿಕ್ಪಾಲಕನಾಗ್ತಾನೆ ಒಬ್ಬ ಅಷ್ಟೈಶ್ವರ್ಯುಕ್ತನಾಗ್ತಾನೆ ಒಬ್ಬ ದೊರೆಯಾಗ್ತಾನೆ ಆ ಪುಣ್ಯದ ಬಾಕಿ ನಮಗೆ ಗೊತ್ತಿರೋದಿಲ್ಲ ಅದನ್ನಿಟ್ಟಿರ್ತಾನೆ ಭಗವಂತ ಎಂಬುದಾಗಿ ಹದಿಮೂರನೇ ಶ್ಲೋಕದಲ್ಲಿ ಹೇಳಿದರು ಹದಿನಾಲ್ಕರಲ್ಲಿ ಕೃಪಣ ಜನ ಕಲ್ಪಲತಿಕಾಂ ಕೃತಾಪರಾಧಸ್ಯ ಮಾಧ್ಯ ವೃಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಣಿ ವಿಬುಧ ನಿನ್ನೆ ಇದಕ್ಕೆ ಸ್ವಲ್ಪ ಅರ್ಥ ಹೇಳಿದೆ ಅಮ್ಮ ನೀನು ಕಲ್ಪಲತೆಯಂತಿದ್ದೀಯೇ ಕೇಳಿದ್ದನ್ನು ಕೊಡ್ತೀಯೇ ನೀನು ಅಪರಾಧಿಗಳಿಗೆ ಆದಿ ಪ್ರಾಯಶ್ಚಿತ್ತ ಸ್ವರೂಪಿಣಿ ಇದು ವಿವರಿಸಬೇಕು ಕೃಪಣ ಜನ ಕಲ್ಪಲತಿಕ ಕೃತಾಪರಾಧಸ್ಯ ನಿಷ್ಕ್ರಿಯ ಆದ್ಯಾಂ ಆದ್ಯಾಂ ನಿಷ್ಕ್ರಿಯಾಂ ಅಂದರು ನಿಷ್ಕೃತಿ ಅಂದರೆ ಪ್ರಾಯಶ್ಚಿತ್ತ ಸುಳ್ಳು ಹೇಳಿದವನು ಪ್ರಾಯಶ್ಚಿತ್ತ ಇಲ್ವಂತೆ ರಾಮಾಯಣದ ಲಕ್ಷ್ಮಣಸ್ವಾಮಿ ಸುಗ್ರೀವನನ್ನು ಹೀನಮಾನವಾಗಿ ಬೈಯುವಾಗ ಬೇರೆ ಎಲ್ಲದೂ ದೋಷಗಳಿಗೂ ಒಂದೊಂದು ಪ್ರಾಯಶ್ಚಿತ್ತ ಉಂಟು ಕೊಟ್ಟ ಮಾತಿಗೆ ಸರಿಯಾಗಿ ನಡೆಯದೆ ಇದ್ದವನಿಗೆ ಪ್ರಾಯಶ್ಚಿತ್ತವೆಂಬುದಿಲ್ಲ ಪ್ರಾಯಶ್ಚಿತ್ತ ಅಂದ್ರೇನು ಇದೆಲ್ಲ ಗೊತ್ತಿರೋದೆ ಅದನ್ನು ಡಿಫೈನ್ ಮಾಡೋದು ನಮ್ಮ ಕಷ್ಟ ಪ್ರಾಯ ಚಿತ್ತ ಮನಸ್ಸು ಹಾಳಾಗಿರುವುದು ಮತ್ತೆ ವಾಪಸ್ ಬರುವುದಕ್ಕೆ ಏನು ಮಾಡ್ತಿರೋ ಅದು ಪ್ರಾಯಶ್ಚಿತ್ತ ಮಾಡಬಾರ್ದು ಒಂದು ಏನೋ ಒಂದು ಕಲ್ಲು ಹೊಡೆದ ಒಂದು ಮನೆಗೆ ಆಗ್ತಾನೆ ಹೊಸ ಮನೆ ಅದು ಇನ್ಯಾರಿಗೋ ಒಂದು ಪಕ್ಷಿ ಇದೆ ಹೊಡಿಬೇಕು ಅಂತ ಹೋದ ಅದು ಗಾಜಿಗೆ ತಗಲ್ತು ಮನೆ ಗಾಜು ಪುಡಿ ಪುಡಿ ಆಯಿತು ಯಜಮಾನ ಬಂದು ಏನಪ್ಪ ಅದು ಹತ್ತು ಸಾವಿರ ರೂಪಾಯಿ ಗ್ಲಾಸ್ ಕಾಣೆಯ ಅನ್ಬ್ರೇಕಬಲ್ ಅಂತ ಕೊಟ್ಟ ನೀವು ಹೊಡೆದಾಕಿಬಿಟ್ಟಲ್ಲ ಅದನ್ನು ಏನೇ ಮಾಡೋದು ಅವನು ಪಾಪ ಸಾತ್ವಿಕನಾಗಿದ್ದ ಸ್ವಾಮಿ ನಿಮ್ಮ ಮನೆ ಹೊಡಿಬೇಕು ಅಂತ ಹೊಡಿಲಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ರೀಪ್ಲೇಸ್ ಮಾಡೋ ಶಕ್ತಿ ನನಗಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಳ್ತಾನೆ ಅದೇ ಪ್ರಾಯಶ್ಚಿತ್ತ ಅಯ್ಯೋ ನಾನು ಈಗ ಮಾಡಿಬಿಟ್ನಲ್ಲ ಮಾಡಬಾರ್ದಾಗಿತ್ತಲ್ಲ ಇನ್ನೊಂದು ಸಲ ಹಾಗೆ ಮಾಡಬಾರ್ದು ಅನ್ನುವ ಬುದ್ಧಿಯನ್ನು ಉಂಟು ಮಾಡುವುದಕ್ಕೆ ಏನು ಬೇಕೋ ಏನು ಮಾಡ್ತೀರೋ ಅದು ಪ್ರಾಯಶ್ಚಿತ್ತ ಪಟ್ಟ ಅಕ್ಷರ ಬರಿತೀಯ ಕೊಟ್ಟ ಅಪ್ಪ ಎರಡನ್ನು ಇಲ್ಲಪ್ಪ ಮಾಡೋದಿಲ್ಲ ಮಾಡೋದಿಲ್ಲ ಅಂದ ಸೊಟ್ಟ ಅಕ್ಷರ ಬಂದು ಕೂಡಲೇ ಅಪ್ಪನ ಜ್ಞಾಪಕ ಬರುತ್ತೆ ಇನ್ನೊಮ್ಮೆ ಮಾಡೋದಿಲ್ಲ ಇನ್ನೊಮ್ಮೆ ಮಾಡೋದಿಲ್ಲ ಅಮ್ಮನ ಹತ್ರ ಬಂದು ಇವತ್ತು ಹೀಗಾಗ್ಬಿಟ್ಟಿದೆ ಹೊಡೆದು ಬಿಡ್ತಾನೆ ಅಪ್ಪ ರಬ್ಬರ್ ಇಲ್ಲ ಅಮ್ಮ ನಿನ್ನ ಪಾದ ತತ್ವಾದ ಮೂಲಂ ಶರಣಂ ಪ್ರಪದ್ಯೆ ಒಂದು ರಬ್ಬರ್ ಕೊಡು ಅಂತ ಕೇಳೋದಕ್ಕೆ ಮಗು ಸಾತ್ವಿಕ ಮಗುವಾಗಿದ್ರೆ ಇಲ್ಲದ್ರೆ ಹಾಳೆನೇ ಹರಿದು ಬಿಡ್ತಾನವನು ಮಕ್ಕಳಿಗೆ ಈ ಸಾತ್ವಿಕ ಪ್ರವೃತ್ತಿನ ಮೊದಲು ಕಲಿಸ್ಬೇಕು ಮತ್ತು ತಪ್ಪು ಅನ್ನುವ ತಿಳುವಳಿಕೆಯನ್ನು ಉಂಟು ಮಾಡಬೇಕು ಅದು ಸುಲಭ ಬರೋದಿಲ್ಲ ದೊಡ್ಡವ್ರಿಗೂ ಬರೋದಿಲ್ಲ ಏನ್ರಿ ಹೀಗೆ ಮಾಡಿದಾರಲ್ಲ ಅವ್ರು ಯಾರು ಮಾಡಿದೆ ನಾ ಮಾಡಿದ್ದೀನೇನು ಅಂತ ಕೇಳ್ತಾರೆ ಏನು ಹೇಳ್ತೀರಿ ಇದಕ್ಕೆ ಎಲ್ಲರೂ ಮಾಡೋದನ್ನೇ ನಾನು ಮಾಡಿದ್ದೀನಿ ಅಂತ ಹೇಳೋನಿಗೇನು ಪ್ರಾಶ್ಚಿತ್ತ ಮಾಡ್ತೀರಿ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಕೃಪಣ ಕಾಂ ಕೃತಾಪರಾಧಸ್ಯ ನಿಷ್ಕ್ರಿಯ ಮಾಧ್ಯಂ ಇದನ್ನೇ ಮುಂದಿನ ದಶಕದಲ್ಲಿ ತುಂಬ ದೊಡ್ಡದಾಗಿ ಒಂದು ಕೋರ್ಟ್ ಸೀನ್ ಸಭೆಯಲ್ಲಿ ವಿಚಾರಣೆ ಮಾಡುವಂತೆ ಅಪರಾಧ ಮಾಡಿದ್ದ ಐದಾರು ಪದ್ಯಗಳಲ್ಲಿ ಸೊಗಸಾಗಿ ದೇಶಗಳು ಆದ್ಯ ನಿಷ್ಕ್ರಿಯಾಂ ನಿಷ್ಕ್ರಿಯ ಅಂದರೆ ಇಲ್ಲಿ ಪ್ರಾಯಶ್ಚಿತ್ತ ಆದಿ ಪ್ರಾಯಶ್ಚಿತ್ತ ಯಾವುದು ದಯಾದೇವಿ ಕೃಪೆ ತೋರಿಸ್ತಾಳೆ ಉದಾಸೀನ ಮಾಡ್ತಾಳೆ ಕಣ್ಣಲ್ಲಿ ತಾನು ನೀರು ಹಾಕ್ತಾಳೆ ಅಯ್ಯೋ ನಿಮ್ಮಪ್ಪ ಎಂಥವನೋ ಮಗು ಅವನ ಹೊಟ್ಟೆಯಲ್ಲಿ ಬಂದು ಅವನ ಕುಳದಲ್ಲಿ ಬಂದು ಅವನ ಹೆಸರನ್ನು ಕೆಡಿಸುವಂತ ಹೀಗೆ ಮಾಡಿದ್ಯಲ್ಲ ಅಂತ ಅವಳು ಕಣ್ಣೀರು ಹಾಕಿದಳೆ ಮಗು ಕರಗಿ ಹೋಗುತ್ತೆ ತಾಯಿ ಕಣ್ಣೀರು ಮಗು ನೋಡಲಾರದು ಎಂಥ ಮಗುವಿಗೂ ತಂದೆ ಹತ್ರ ಮಗು ಏನು ಮಾಡೋದಿಲ್ಲ ತಂದೆ ಕೋಲ್ ತಗೊಂಡ್ರೆ ಧೈರ್ಯನೇ ಬರುತ್ತೆ ನಾನು ತಗೊಳ್ತೇನೆ ಕೋಲನ್ನು ಸ್ವಲ್ಪ ಕೈಗೆ ಬರಲಿ ತಾಯಿ ಹತ್ರ ಮಗು ತಡೆಯುವುದಿಲ್ಲ ಬಿಕ್ಕಿ ಬಿಕ್ಕಿ ಎತ್ತು ಬಿಡುತ್ತೆ ಊಟ ಮಾಡೋದಿಲ್ಲ ಅವಳು ಪ್ರಸನ್ನವಾಗಬೇಕು ನೀವು ಮೊದಲನಂತೆ ಇಲ್ಲ ನಾನು ನೋಡ್ತೀಯೇ ನನಗೆ ಭಯವಾಗುತ್ತೆ ತಾಯಿ ಪ್ರಸನ್ನವಾಗಬೇಕು ತಾಯಿ ಮುನಿಸ್ಕೊಂಡ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅದೇ ದೊಡ್ಡ ಪ್ರಾಯಶ್ಚಿತ್ತ ನಿಷ್ಕ್ರಿಯ ಮಾಧ್ಯಮ ಋಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಣೀಂ ವಿಬುಧಾಹ ನೆನ್ನೆಗೆ ವಿವರಣೆ ಕೊಟ್ಟೆ ಈಶ್ವರನಯ್ಯಂತಿರುತ್ತಂ ಚೇತನನಯ್ಯಂತಿರುತ್ತಂ ಇರುವರಯ್ಯಂತಿರುತ್ತಂ ಉಪದೇಶತ್ತಾಲೆ மீளாத ಈಶ್ವರನೈ ಈಶ್ವರನೈ ತಿರುತ್ತಂ ತೀರ್ಥಂ ಚೇತನನೈ ಅರುಳಾಲೇ ತಿರುತ್ತಂ ಶಿಕ್ಷಣವನ್ನು ಕೊಡ್ತಾಳೆ ಪ್ರಜ್ಞೆ ನೀಡ್ತಾಳೆ ಪ್ರಪತ್ತಿ ಮಾಡುವಂಥ ಬುದ್ಧಿಯನ್ನು ಅನುಗ್ರಹ ಮಾಡ್ತಾಳೆ ದಯಾದೇವಿ ಇದು ಈ ಹದಿನಾಲ್ಕನೇ ಶ್ಲೋಕದ ಸ್ವಾರಸ್ಯ ಈಗ ಮುಂದಿಂದು ದೊಡ್ಡ ಪ್ರಮೇಯ ಮೇಧಿ ಗುಣ ಬೋಧಬಲ ಈಶ್ವರ್ಯ ವೀರ್ಯ ಶಕ್ತಿ ಮುಖಾ ದೋಷಾಭವೇಯುರೇತೆ ಯಜಿನಾಮದಯೇ ತ್ವಯಾ ವಿನಾ ಭೂತಾ ಇದು ನೋಡೋದಕ್ಕೆ ಇದು ಅತಿಶಯವಾಗಿ ಕಾಣಿಸುತ್ತೆ ಇದು ವೃಷಗಿರಿ ಗೃಹಮೇಧಿ ಗುಣ ಗೃಹಮೇಧಿ ಅಂದರೆ ಸಂಸಾರಸ್ಥ ಗೃಹಸ್ಥ ಗೃಹಮೇಧಿ ಮೇಧ ಅಂದರೆ ಯಜ್ಞ ಗೃಹಮೇಧಿ ಪಂಚಮಹಾಯಜ್ಞ ಮಾಡುವವನು ದೇವಯಜ್ಞ ಮನುಷ್ಯಯಜ್ಞ ಪಿತೃಯಜ್ಞ ಅನೇಕ ವೈದ್ಯ ಯಜ್ಞಗಳನ್ನು ಹೇಳಿದ್ದಾರೆ ವೇದದಲ್ಲಿಯೇ ಹೇಳಿದ್ದಾರೆ ಇದನ್ನು ದೇವಯಜ್ಞ ಅಂದರೆ ದೇವತೆಗಳನ್ನು ನಾವು ತೃಪ್ತಿಪಡಿಸುವುದು ಯಾಕೆ ಅವರು ಶರೀರ ಕೊಟ್ಟಿದ್ದಾರೆ ವಾಕ್ ಕೊಟ್ಟಿದ್ದಾರೆ ಇಂದ್ರಿಯ ಶಕ್ತಿ ಕೊಟ್ಟಿದ್ದಾರೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ನಾವು ತಯಾರು ಮಾಡಿದ್ದಲ್ಲ ಇದು ತಾಯಿ ತಂದೆ ಕೊಟ್ರೇನು ತಾಯಿ ತಂದೆ ಜನ್ಮ ಕೊಟ್ಟರು ಪೋಸ್ಟ್ ಬಾಕ್ಸ್ ಇದ್ದಾಗೆ ತಾಯಿ ತಂದೆ ಹುಟ್ಟಿದ ಮಗು ಮನುಷ್ಯ ಮಗು ಮಾತಾಡುವ ಶಕ್ತಿ ಎಲ್ಲಿಂದ ಬಂತದಕ್ಕೆ ಯಾರ ಮನೆಯಲ್ಲಿ ಹುಟ್ಟಿರುತ್ತೋ ಅದೇ ಭಾಷೆ ಮಾತಾಡುತ್ತೆ ನೋಡಿ ಆ ಮಗು ಪೂರ್ವಜನ್ಮ ಸಂಸ್ಕಾರವಿದ್ದರೆ ಪೋರ್ಚುಗೀಸು ಮಾತಾಡ್ಬೋದು ಫ್ರೆಂಚು ಮಾತನಾಡ್ಬೋದು ಅಂಥದ್ದು ಅನುಭವಗಳನ್ನು ಕೆಲವು ರೆಕಾರ್ಡ್ ಮಾಡಿಟ್ಟಿದ್ದಾರೆ ಎಡ್ಗರ್ ಕೆಸಿ ಮೊದಲಾದವರು ಅದು ಅತೀಂದ್ರಿಯ ಅದು ನಮಗೆ ಸದ್ಯಕ್ಕೆ ಬೇಡ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಮಗು ಬ್ರಾಹ್ಮಣ ಸಂಸ್ಕಾರದ ಮಾತನ್ನೇ ಕಲ್ತ್ಕೊಳ್ಳುತ್ತೆ ಉರ್ದು ಮಾತಾಡುತ್ತೆ ಕೆಲವು ಮಕ್ಕಳು ಸಂಸರ್ಗದಿಂದ ಬಂದ್ಬಿಡುತ್ತೆ ಅಂತ ನಾವು ಹೇಳ್ತೇವೆ ಇಲ್ಲ ಸಂಸರ್ಗ ಇರ್ಬೋದು ಉಚ್ಚಾರ ಶಕ್ತಿಯಲ್ಲಿಂದ ಬಂತು ಅಂತಃಪ್ರವೇಶ ಮಮ ಮಾಚಮೆ ಮಾಂ ಪ್ರಸುಪ್ತ ನಾಭಿಯಿಂದ ಶಬ್ದವನ್ನು ಎಬ್ಬಿಸೋರು ಯಾರು ಶಬ್ದವೆಂಬುದು ದೈವಿ ಅದು ಮನುಷ್ಯ ನಾನು ಇಷ್ಟಪಟ್ಟು ಒಬ್ಬರಿಗೆ ಅದನ್ನು ಕೊಡೋಕೆ ಬರೋದಿಲ್ಲ ನೋಟ ನೋಟದ ಶಕ್ತಿ ನೋಟದಲ್ಲಿ ಏನನ್ನು ನೋಡಬೇಕು ನೋಡಿದರೆ ಏನನ್ನು ಗ್ರಹಿಸಬೇಕು ಕಣ್ಣೆರಡಾಗಿದ್ರು ದೃಷ್ಟಿ ಒಂದೇ ಇರಬೇಕು ಅದಕ್ಕೆ ಅರ್ಥ ಇಲ್ಲಿಯೇ ಬರೆದಿರಬೇಕು ಅದು ಕಿವಿ ಮೂಗು ಎಲ್ಲ ಕೊಂದು ಕೊಂದಕ್ಕೆ ಪಂಚೇಂದ್ರಿಯಗಳಿಗೆ ಸಂಯೋಗವಾಗುವಂತೆ ಒಟ್ಟಾರೆ ಅರ್ಥವನ್ನು ಗ್ರಹಿಸಬೇಕು ಅರ್ಥ ಗ್ರಹಣ ಮಾಡುವುದು ಇವು ದೇವತೆಗಳ ಕೆಲಸ ಆದ್ದರಿಂದಲೇ ಪತಿ ಪತ್ನಿಯರು ಸಂಗಮ ಮಾಡುವಾಗ ಶೋಭನಾ ಅಂತ ಏನು ಹೇಳ್ತೇವೆ ಅದಕ್ಕೊಂದು ಮುಹೂರ್ತ ಇಟ್ಟು ಭಾರತ ದೇಶದಲ್ಲಿ ಮಾತ್ರ ಮಾಡ್ತೇವೆ ಗರ್ಭ ತುಂಬುವ ಕೆಲಸ ಗರ್ಭಾಧಾನ ಕೆಲವರು ಇದಕ್ಕೆ ಆಕ್ಷೇಪ ಏನ್ರಿ ಗಂಡ ಹೆಂಡತಿ ಸೇರೋದಕ್ಕೂ ಹೊರ ಫಸ್ಟ್ ಡೈಟ್ ಅಂತ ಹೇಳಿ ಇದಕ್ಕೂ ಮಂತ್ರವೇ ಸ್ವಾಮಿ ಏನು ಹುಚ್ಚಿರಿ ವೈದಿಕರಪ್ಪ ನೀವು ಏ ಲೋಕದಲ್ಲಿ ಎಲ್ಲಿ ಇಲ್ಲ ಅವರಷ್ಟಕ್ಕೆ ಅವ್ರು ಬಿಡಬಾರ್ದೇನ್ರಿ ಅವರಷ್ಟಕ್ಕೆ ಅವರು ಬಿಟ್ಟರೆ ನಾಲ್ಕು ಕಾಲು ಎಂಟು ತಲೆ ಮಕ್ಕಳು ಹುಟ್ಟುತ್ತಾರೆ ಗಂಡ ಹೆಂಡತಿ ಫಸ್ಟ್ ನೈಟ್ ಮಾಡುವುದು ಫೈವ್ ಸ್ಟಾರ್ ಹೋಟೆಲಲ್ಲ ಜಾಗ ಪುಣ್ಯವನ್ನು ಪ್ರೋಕ್ಷಣೆ ಮಾಡಿ ಹಳೆ ಕಾಲದಲ್ಲಿ ಮನೆಯಲ್ಲಿ ಇದ್ದಿದ್ರು ಹಳ್ಳಿ ಮನೆ ಊರೆಲ್ಲರ ಮನೆಗಳಲ್ಲಿ ಒಂದೊಂದು ಫೋಟೋ ಎರಗುಲ್ ತಂದು ಗೋಡೆ ತುಂಬ ದೇವರ ಫೋಟೋಗಳನ್ನು ಹಾಕಿ ಮಂಚಕ್ಕೆಲ್ಲ ಅಲಂಕಾರ ಮಾಡಿ ಅವರಿಗೆ ಹಿತವಾದ ಮಾತುಗಳನ್ನೆಲ್ಲ ಹೇಳಿ ಪುರೋಹಿತರು ಭೋಜನವಾದ ನಂತರ ಮಂತ್ರಗಳನ್ನು ಹೇಳ್ತಾರೆ ಕಾಂಡದಲ್ಲಿ ಮಂತ್ರಗಳಿವೆ ಆ ಮಂತ್ರದಲ್ಲಿ ಒಂದು ವಿಷ್ಣು ವಿಷ್ಣುಸ್ಥಯೋನಿಂ ಕಲ್ಪಯಿತು ತ್ವಷ್ಟ ಪ್ರಜಾ ನಿನ್ನಲ್ಲಿ ಪ್ರಜನನ ಶಕ್ತಿಯನ್ನು ವಿಷ್ಣು ಸಾಮರ್ಥ್ಯ ಉಂಟು ಮಾಡಿಕೊಳ್ಳಿ ನಿನ್ನಲ್ಲಿ ಉಂಟಾಗುವ ಮಗು ಸರ್ವಾಂಗ ಸುಂದರವಾಗಿ ಅಂಗಹೀನವಲ್ಲದಂತೆ ದೇವತೆಗಳ ಬಡಗೆಯಾದ ತ್ವಷ್ಟ್ರ ಎಂಬವನು ಸರಿಯಾಗಿ ಜೋಡಿಸಲಿ ಅಗ್ನಿಯದಕ್ಕೂ ವಾಕ್ಶಕ್ತಿಯನ್ನು ಕೊಡಲಿ ಇದೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಅಶ್ಲೀಲವಾದದ್ದು ಏನೂ ಇಲ್ಲ ಹೀಗೆ ಕೂತ್ಕೊಂತ ಹೇಳ್ಕೊಡ್ತಾರೆ ಬಹಿಷ್ಠೆ ರಜಸ್ವಲೆ ಆಗದೆ ಇದ್ದ ಹುಡುಗಿಯರು ಅವ್ರ ಅವ್ರ ಕಾಲದಲ್ಲಿ ಈ ಮಂತ್ರಗಳನ್ನು ಹೇಳ್ತಿದ್ರು ಅವರು ರಜೆ ಪಡ್ತಿರಲಿಲ್ಲ ಈಗ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಕ್ಕೆ ನೀವು ಮದುವೆ ಮಾಡಿದರೆ ಈ ಮಂತ್ರ ಹೇಳಿದ್ರೆ ಅವ್ರಿಗೂ ನಾಚಿಕೆ ಆಗುತ್ತೆ ಪುರೋಹಿತರಿಗೂ ನಾಚಿಕೆ ಆಗುತ್ತೆ ವೇದ ಮಂತ್ರಗಳಿಗೆ ನಾಚಿಕೆ ಆಗುತ್ತೆ ಸಂಸ್ಕಾರ ಕೊಡೋ ಕಾಲದಲ್ಲಿ ಕೊಡಬೇಕು ಎಂಬತ್ತು ವರ್ಷ ಸಾಯ್ತಾ ಇರೋವನಿಗೆ ಉಪನಯನ ಮಾಡಿದರೆ ಏನು ಪ್ರಯೋಜನ ಅವನಿಗೆ ಉಪನಯನ ಮಾಡೋದು ಒಂದೇ ಉಪ್ಪಿಟ್ಟು ಕೊಡೋದು ಒಂದೇ ಏನು ಪ್ರಯೋಜನವಿಲ್ಲ ಸಂಸ್ಕಾರವೆಂಬುದು ಬದುಕುವನಿಗಾಗಬೇಕು ಸಾಯೋವನಿಗೆ ಒಂದೇ ಸಂಸ್ಕಾರ ಕೊನೆಯಲ್ಲಿರುತ್ತೆ ಅದರಿಂದ ಐದು ನಮ್ಮ ಹುಡುಗರಿಗೆ ಏಕಾಗ್ನಿಕಾಂಡ ನಮ್ಮ ಗುರುಗಳು ಸೋಮಯಾಜಿ ದೀಕ್ಷಿತರು ನಿನಗೆ ತುಂಬ ಉಪಯೋಗ ಬರುತ್ತಪ್ಪ ಅರ್ಥ ಆಗಿರ್ತಾ ಹುಡುಕ್ತೀಯೇ ಅಂತ ಆರಣ್ಯಕ ಉಪನಿಷತ್ ಆದ ನಂತರ ಬ್ರಹ್ಮಯಜ್ಞ ಪ್ರಶ್ನವನ್ನು ಉಪದೇಶ ಮಾಡಿ ವೈಶ್ವದೇವ ಉಪದೇಶ ಮಾಡಿ ಕಾಂಡವನ್ನು ಉಪದೇಶ ಮಾಡಿದರು ಅದ್ರಲ್ಲಿ ಪೂರ್ವ ಪ್ರಯೋಗ ಅಪ್ರಿಯ ಪ್ರಯೋಗ ಮಂತ್ರಗಳೆಲ್ಲ ಇವೆ ಅದಕ್ಕೆ ಉಜ್ವಲ ಅಂತ ಭಾಷ್ಯ ಬರೆದಿದ್ದಾರೆ ಹರದತ್ ಆಚಾರ್ಯರು ಒಂದು ಆಯುಷ್ಯ ಸಾಕಾಗುವುದಿಲ್ಲ ವೇದಾರ್ಥ ನಾವು ಸಂಗ್ರಹ ಮಾಡುವುದಕ್ಕೆ ಆದ್ದರಿಂದ ಇದು ದೇವತೆಗಳಿದ್ದಾರೆ ಜ್ಞಾಪಕ ಇಟ್ಕೊಳ್ಳಿ ನೀವು ಗುಡಿ ಕಟ್ಟದೇ ಇದ್ರೆ ದೇವತೆಗಳಿಲ್ಲ ಅಂತ ತಿಳ್ಕೊಬೇಡಿ ದೇವತೆ ಕಿವಿಯಲ್ಲಿ ದೇವತೆಗಳಿಲ್ದಿದ್ರೆ ಕಿವಿಯಲ್ಲಿ ವರುಣ ದೇವತೆ ಇದ್ದಾನೆ ಆಕಾಶ ಬ್ರಹ್ಮಾಂಡ ಶಬ್ದ ಎಷ್ಟು ದೊಡ್ಡ ಆಕಾಶ ಎಷ್ಟು ಸಣ್ಣ ಕಿವಿ ಯೋಚನೆ ಮಾಡಿ ಎಲ್ಲೋ ನಡೆಯೋ ಶಬ್ದ ಕಿವಿಯಲ್ಲಿ ಕೇಳಿಸುತ್ತೆ ಒಂದು ಕಿವಿ ಹೋಗಿಬಿಟ್ರೆ ಮನುಷ್ಯನಿಗೆ ಜಗತ್ತೇ ಶೂನ್ಯವಾಗಿ ಕಾಣಿಸುತ್ತೆ ಅದು ಅಷ್ಟಾವಕ್ರವಾಗಿದೆ ಕಿವಿ ನೋಡಿದರೆ ನಾನು ಸ್ವಲ್ಪ ಇ ಎನ್ ಟಿ ಡಾಕ್ಟರ್ಗಳ ವಿಷಯದಲ್ಲಿ ತಿರಸ್ಕಾರವಿತ್ತು ಕಣ್ಣಿನ ಡಾಕ್ಟ್ರು ಪರವಾಗಿಲ್ಲ ನೇರಾಗಿದೆ ಆಪರೇಷನ್ ಮಾಡ್ತಾರೆ ಹೊಟ್ಟೆ ಆಪರೇಷನ್ನು ಸರಿಯಾಗಿದೆ ಹಾರ್ಟ್ ಆಪರೇಷನ್ ಸರಿಯಾಗಿದೆ ಈ ಡೊಂಕು ಡೊಂಕಾಗಿರೋದು ಇಯರ್ ನೋಸ್ ಥ್ರೋಟ್ ಏನಿರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಒಂದು ಕಿವಿ ಕಿವಿಡಾದ್ರೆ ಏನು ಆಗುತ್ತೆ ನೋಡಿ ಅದು ಗುಗ್ಗೆ ತುಂಬಿಕೊಂಡ್ರೆ ಇಲ್ಲಿರೋ ಶಬ್ದ ಅಲ್ಲಿ ಕೇಳಿಸುತ್ತೆ ಅಲ್ಲಿದ್ದಿದ್ದು ಇನ್ನೆಲ್ಲೂ ಕೇಳಿಸುತ್ತೆ ಅದನ್ನು ಅನುಭವಿಸಿದ್ದೇವೆ ಲೋಕವೆಲ್ಲ ಪೆದ್ದು ಮಾಡ್ತಾರೆ ನಮ್ಮನ್ನು ಅವ್ರು ಏನೋ ಕೇಳ್ತಾರೆ ನೀವೇನೋ ಉತ್ತರ ಕೊಡ್ತೀರಿ ಬೀದಿಯಲ್ಲಿ ಹೋಗೋದಕ್ಕೆ ಬೇಜಾರಾಗುತ್ತೆ ಮೂಗು ಸರಿಯಾಗಿಲ್ಲದೆ ಇದ್ರೆ ಅಶ್ವಿನವ್ಯಾತಂ ಅಶ್ವಿನಿ ದೇವತೆಗಳ ವಾಸಸ್ಥಾನ ನಾಲಿಗೆ ತುಟಿ ಬಾಯಿ ಇದು ಇಂದ್ರ ಅಗ್ನಿಗಳ ವಾಸಸ್ಥಾನ ಸೂರ್ಯಂತೆ ಚಕ್ಷು ಸೂರ್ಯನ ವಾಸಸ್ಥಾನ ಬಲಗಣ್ಣು ಎಡಗಣ್ಣಿಗಿಂತ ಬಲಗಣ್ಣು ಹೆಚ್ಚು powerful whatever your anatomy may say ಇದು ವೇದದಲ್ಲಿ ಹೇಳಿದ್ದಾರೆ ಈಗ ವೆರಿಫೈ ಮಾಡ್ಕೋತಾ ಹೋಗಿ ಒಂದು ಪದಾರ್ಥವನ್ನು ನೆಟ್ಟಿಸಿ ನೋಡಬೇಕಾದ್ರೆ ಎಡಗಣ್ಣು ಮುಂದೆ ಮಾಡ್ತೀರಾ ಬಲಗಣ್ಣು ಮುಂದೆ ಮಾಡ್ತೀರಾ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಬಲಗಣ್ಣು ಚುರುಕು ಅಲ್ಲಿ ಸೂರ್ಯ ಕೂತಿರ್ತಾನಂತೆ ಈ ಕಣ್ಣಲ್ಲಿ ಚಂದ್ರ ಇರ್ಬೋದು ಮನಸ್ಸಲ್ಲಿ ಚಂದ್ರ ಇರ್ಬೋದು ಅದು ಒಂದು ಇಂದ್ರಿಯ ಈ ದೇವತೆಗಳು ನಮ್ಮನ್ನು ಒಲಿದು ಬಂದಿದ್ದಾರೆ ನಿಮ್ಮ ಮಾತಾಪಿತೃಗಳು ನಿಮ್ಮ ಪೂರ್ವಿಕರು ಮಾಡಿದ ಪುಣ್ಯ ಬಲದಿಂದ ನಮಗೆ ಇಂದ್ರಿಯಗಳೆಲ್ಲ ಬಂದುಬಿಟ್ಟು ದೇವತೆಗಳು ಬಂದರು ಅಪ್ಪ ಅವರ ಋಣ ತೀರಿಸು ಎಂಥ ಪ್ರಜ್ಞೆ ಭಾರತೀಯರ ಪ್ರಜ್ಞೆ ದೇವತೆಗಳ ಋಣ ತೀರಿಸಬೇಕು ಹೇಗಯ್ಯ ತೀರಿಸೋದು ನಾವೆಲ್ಲ ದುಡ್ಡು ರೂಪದಲ್ಲಿ ತೀರಿಸಬೇಕು ಅಂತ ದುಡ್ಡು ರೂಪದಲ್ಲಿ ತೀರಿಸೋದಕ್ಕಾಗೋದಿಲ್ಲ ದುಡ್ಡು ಎಂಬುದು ದೊಡ್ಡ ರೋಗ ಅದು ಹುಚ್ಚು ಅಂಟು ಬಿಟ್ಟರೆ ಮನುಷ್ಯ ದೇವತಾ ವಿರುದ್ಧವಾಗಿ ಲೋಕ ವಿರುದ್ಧವಾಗಿ ನಡ್ಕೊಂಡು ಹೋಗಿಬಿಡ್ತಾನೆ ಆ ದೇವತೆಗಳನ್ನು ಸಂತೃಪ್ತಿ ಪಡಿಸುವುದು ಹೇಗೆ ಬಾಹ್ಯವಾಗಿ ಒಂದು ವಿಗ್ರಹ ಒಂದು ಸಾಲಿಗ್ರಾಮ ಒಂದು ಪೂಜೆ ಇತ್ಯಾದಿಗಳು ಮಾಡ್ತೇವೆ ಅದರಿಂದ ಬರಬೇಕಾದಂತಹ ಭಾವನೆ ಏನು ನಾನು ಇದೆಲ್ಲ ಸಾಲ ತಗೊಂಡ್ಬಂದಿದ್ದೀನಿ ಅದನ್ನು ವಾಪಸ್ ಕೊಡಬೇಕು ಇದು ಹೋಗೋದಕ್ಕೆ ಮುಂಚೆ ಜೀವನ ಸಾರ್ಥಕ್ಯ ಮಾಡ್ಕೋಬೇಕು ಇತರರಿಗೆ ಉಪಕರಿಸಬೇಕು ಬುದ್ಧಿ ಬಂದರೆ ಅದೇ ದೇವತಾ ಪೂಜೆ ಪಿತೃಪೂಜೆ ಪಿತೃಯಜ್ಞ ಮನೆಯಲ್ಲಿ ಶ್ರಾದ್ದ ಮಾಡ್ತೇವೆ ಪಿತೃಗಳಿಗೆ ಅದೊಂದು ಬಾಹ್ಯವಾದ ಕ್ರಿಯೆ ನಿಜವಾದ ಪಿತೃಯಜ್ಞ ಯಾವುದು ಅಂದರೆ ನಮಗೆ ನಾವು ಅರ್ಜಿ ಹಾಕದೆ ನಮ್ಮ ತಂದೆ ತಾಯಿ ಶರೀರ ಕೊಟ್ಟು ನಮ್ಮ ಸಾಧನೆಗೆ ಅನುಕೂಲ ಮಾಡಿದಂತೆ ನೀವು ಅಜ್ಞಾತವಾದ ಯಾವುದೋ ಜೀವರಾಶಿಗೆ ಜನ್ಮವನ್ನು ಕೊಟ್ಟು ನಿಮ್ಮ ಸಂತಾನವನ್ನು ಮುಂದೆ ಬೆಳೆಸಬೇಕು ಮಕ್ಕಳ ಒಳ್ಳೆ ಮಕ್ಕಳ ಸಮಾಜಕ್ಕೆ ಕೊಟ್ಟು ಹೋಗಬೇಕು ನೋಡಿ ಇದು ಒಂದು ಡ್ಯೂಟಿ ಎಂದರು ಅದೇ ರೀತಿ ಬರೆದಿದ್ದೀನಿ ಇಂಗ್ಲಿಷ್ ಪುಸ್ತಕ Hindu society and the dynamics of spiritual evolution ಅಲ್ಲಿ ಪುಟ್ಟ ಪುಸ್ತಕ ಇಟ್ಟಿದ್ದಾರೆ ನೋಡಿ ಇದು ಪುರುಷಾರ್ಥದ ಕಲ್ಪನೆ ಋಣತ್ರಯದ ಕಲ್ಪನೆ ಎಷ್ಟು ಅದ್ಭುತವಾದ ಕಲ್ಪನೆ ಸಮಾಜವನ್ನು ಸುರುಳಿಯಂತ ಸುತ್ತಿ ಸುತ್ತಿ ಸುತ್ತಿ ವಿಸ್ತಾರ ಮಾಡುವುದಕ್ಕೆ ನಿರಂತರ ಆವಿಷ್ಕಾರದ ಮಜಲುಗಳಲ್ಲಿ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ ಋಷಿಗಳು ಮುನಿಗಳು ಪೂರ್ವಿಕರು ದೇವಯಜ್ಞ ಪಿತೃಯಜ್ಞ ಋಷಿಯಜ್ಞ ಋಷಿಗಳು ಕೊಟ್ಟರು ಅಂತ ವೇದದ ನಾಲ್ಕು ವಾಕ್ಯ ನನ್ನ ಬಾಯಲ್ಲಿ ನಿಂತುಕೊಂಡಿತು ಋಷಿಗಳು ಕೊಟ್ಟರು ಎಂಬುದಾಗಿ ಪುರಾಣಗಳು ಉಪನಿಷತ್ತುಗಳು ನನಗೆ ಬಂತು ಋಷಿಗಳು ಕೊಟ್ಟದ್ರಿಂದ ಒಂದೇ ರೀತಿಯಲ್ಲಿ ವಾಕ್ಯೋಚ್ಚಾರ ವ್ಯಾಕರಣಾದಿಗಳು ಇದೆಲ್ಲ ಋಷಿಗಳು ಮಾಡಿದ ಉಪಕಾರ ಆ ಋಣ ಹೆಗಲ ಮೇಲೆ ಕೂತಿದೆ ತೀರಿಸೋದು ಹೇಗೆ ಪ್ರವಚನ ಮಾಡು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ನೋಡಿ ಇದೆಲ್ಲ ರೂಲ್ಸ್ ಮಾಡಿದರು ಅದೇ ರೀತಿಯಲ್ಲಿ ಭೂತಯಜ್ಞ ಮನುಷ್ಯ ಯಜ್ಞ ಭೂತಯಜ್ಞ ಭೂತ ಅಂದರೆ ಪಿಶಾಚಿಂತ ಅರ್ಥವಲ್ಲ ಉಂಟಾದದ್ದು ಆಕಾರ ರೂಪ ಇರುವ ಜೀವಕ್ಕೆಲ್ಲ ಭೂತ ಅಂತ ಹೆಸರು ಯಾವುದೋ ಇರುವೆ ನಿಮ್ಮ ಮನೆಯಲ್ಲಿ ಅಕ್ಕಿ ತಗೊಂಬಂದ್ರಿ ಮೂಟೆಯಲ್ಲಿ ಶೋಧನೆ ಮಾಡಿದ್ರಿ ಈ ಕಣಬಲು ಅಂತ ಬರ್ತದೆ ಬೇಯಿಸಿದ್ರೆ ಬೇಯದೇ ಇರುವಂಥ ಭಾಗ ಇರ್ತದೆ ಒಡೆದದ್ದಕ್ಕೆ ಚೂರುಗಳಿರ್ತವೆ ನಿಮಗೆ ಉಪಯೋಗ ಇಲ್ಲ ಹತ್ತಿರದಲ್ಲಿ ಎಲ್ಲರೂ ಇರುವೆ ಗೂಡಿದ್ರೆ ತಗೊಂಡು ಹೋಗಿ ಇರುವೆ ಗೂಡಿಗೆ ಹಾಕ್ತೀರಿ ಇರುವೆಗಳು ತಿಂದುಕೊಳ್ಳಲಿ ನಿಮಗೆ ಬೇಡ ಅದಕ್ಕೆ ಬೇಕು ನೋಡಿ ಹೇಗಿದೆ ಕಾಗೆ ಇರ್ತದೆ ನಿಮ್ಮನ್ನು ಆಶ್ರಯ ಮಾಡಿಕೊಂಡು ನಮ್ಮನ್ನು ಆಶ್ರಯ ಮಾಡಿ ಗುಬ್ಬಚ್ಚಿ ಕಾಗೆ ಮೊದಲಾದ ಎಷ್ಟೋ ಪ್ರಾಣಿಗಳುಂಟು ನಾಯಿ ಮೊದಲಾದ ಪ್ರಾಣಿಗಳುಂಟು ಅವಕ್ಕೆ ನೀತವಾದ ವೃತ್ತಿ ಇಲ್ಲ ಸಂಬಳ ಇಲ್ಲ ಸಾರಿಗೆ ಇಲ್ಲ ಊರನ್ನು ಸ್ವಚ್ಛ ಮಾಡ್ತೇವೆ ಅಂತಹ ಪ್ರಾಣಿಗಳು ಹಂದಿ ಮೊದಲಾದವು ನಿಮ್ಮನ್ನೇ ಆಶ್ರಯಿಸಿ ಡೊಮೆಸ್ಟಿಕ್ ಅನಿಮಲ್ಸ್ ಯಾರಣ್ಯ ಪಶವ ಆರಣ್ಯ ಪಶುಗಳು ಗ್ರಾಮ್ಯ ಪಶವ ಡೊಮೆಸ್ಟಿಕೇಟ್ ಆಗಬೇಕು ಅಂತಿಲ್ಲ ಗ್ರಾಮ್ಯ ಪಶವ ಗ್ರಾಮವನ್ನು ಆಶ್ರಯಿಸಿ ಬದುಕುವ ಪ್ರಾಣಿಗಳು ಕಾಡನ್ನು ಆಶ್ರಯಿಸಿ ಬದುಕುವ ಪ್ರಾಣಿಗಳು ಹುಲಿ ಕರಡಿಗೆ ನೀವು ಆಹಾರ ಹಾಕಬೇಕಾಗಿಲ್ಲ ತಮ್ಮ ಆಹಾರ ತಾವೇ ಮಾಡಿಕೊಳ್ತವೆ ಕೋತಿ ಕಾಡಲ್ಲಿ ಇರೋದಿಲ್ಲ ಬಿಟ್ಟರು ಹಿಡ್ಕೊಂಡೋಗಿ ಬಿಟ್ಟರು ಊರಿಗೆ ಬರುತ್ತೆ ಅದು ನೀವು ಕೊಡದೆ ಲೂಟಿ ಮಾಡುತ್ತೆ ಅದು ಏನೋ ಒಂದಷ್ಟು ಕೊಡಿ ಏನು ನೀವು ವೇಸ್ಟ್ ಮಾಡೋ ಪದಾರ್ಥಕ್ಕೆ ಲಕ್ಷ್ಯವಿಲ್ಲ ಯಾವುದೇ ಪಕ್ಷಿ ಪ್ರಾಣಿಗಳನ್ನು ತಿರಸ್ಕಾರದೆ ನೋಡಬಾರ್ದು ಭೂತ ಯಜ್ಞ ಮನುಷ್ಯ ಯಜ್ಞ ಮನುಷ್ಯ ಯಜ್ಞ ಅಂದರೆ ಭಿಕ್ಷೆ ಹಾಕೋದು ಅಂತಲ್ಲ ಭಿಕ್ಷೆ ಹಾಕೋದು ಭೂತಯಜ್ಞದಲ್ಲೇ ಬರುತ್ತೆ ಮನುಷ್ಯ ಯಜ್ಞ ಅಂದರೆ ಆತಿಥ್ಯ ಅತಿಥಿಗಳು ಮನೆಗೆ ಬಂದರೆ ಯಾತ್ರಾತೀರ್ಥ ಹೋಗುವವರು ಅವರನ್ನು ಕರೆದು ಗೃಹಸ್ಥ ಮಾಡಬೇಕಾದ ಕೆಲಸ ದಯವಿಟ್ಟು ಇವತ್ತು ನಮ್ಮ ಮನೆಯಲ್ಲಿದ್ದು ಆತಿಥ್ಯ ಸ್ವೀಕಾರ ಮಾಡಿ ಮುಂದೆ ಹೋಗಬೇಕು ಅತಿಥಿ ಒಂದು ತಿಥಿಗೆ ಮೇಲೆ ಒಂದು ದಿವಸಕ್ಕೆ ಮೇಲೆ ಒಂದು ಮನೆಯಲ್ಲಿ ತಂಗದೇ ಇದ್ದವನು ಅತಿಥಿ ಆ ಶಬ್ದ ಹೇಗೆ ಮಾಡಿದ್ದಾರೆ ನೋಡಿ ಬದ್ರಿ ಹತ್ರ ಹೊರಟವ್ರು ಯಾರೋ ಬರ್ತಾರೆ ನಿಮ್ಮ ಮನೆಗೆ ಈ ಮನೆಯಲ್ಲಿ ವೈದಿಕರಿದ್ದಾರೆ ಅಂತ ಕೇಳಿದೇನಮ್ಮ ನಂದ ಸ್ನಾನ ಮಾಡ್ಕೊಂಡು ನಾನು ಗ್ರಾಮ್ ಪೂಜೆ ಮಾಡ್ಕೊಂಡು ಮುಂದೆ ಹೋಗ್ಬೋದೆ ಬಾಗಲ್ ತೆಗೆದ್ರಿ ನೋಡ್ತೀರಾ ವೇದ ಪಂಡಿತರು ಬಂದಿದ್ದಾರೆ ಏನು ಲಗೇಜ್ ಇಲ್ಲ ಏನಿಲ್ಲ ಒಂದು ಜೋಳಿಗೆಯಲ್ಲಿ ಸಾಲು ಒಂದು ಪಂಚೆ ಉತ್ತರಿ ಇಟ್ಕೊಂಡಿದ್ದಾರೆ ಅಯ್ಯೋ ಬನ್ನಿ ಅದಕ್ಕೇನು ಬಿಸಿನೀರು ಕೊಟ್ಟರೆ ಏನೋ ಇದೆಲ್ಲ ಬಿಸಿನೀರು ಅಭ್ಯಾಸ ಇಲ್ಲಮ್ಮ ಯಾತ್ರೆ ಹೋಗೋರು ಒಂದು ಒಂದು ಮನೇಲಿ ಸಿಕ್ತು ಸ್ನಾನ ಮಾಡಿದ್ರೆ ಆಮೇಲೆ ಚಳಿ ಜ್ವರ ಬರುತ್ತೆ ಬಾವಿ ನೀರು ಸ್ನಾನ ಮಾಡ್ತಾರೆ ಬಾವಿ ಕಟ್ಟ ಅನುಭವಿಸಿರೋದು ಇದು ಬಾವಿ ಕಟ್ಟ ಮೇಲೆ ಸಾಲಿಗ್ರಾಮ ಇಟ್ಕೊಂಡು ಗಂಗೆ ಅಂತ ಪೂಜೆ ಮಾಡ್ತಾರೆ ನೀವು ಅಡುಗೆ ಮಾಡಿ ಬಡಿಸಿದರೆ ನೀವು ಶ್ರೋತ್ರಿಯರೇ ಸರಿಯಾಗಿದ್ದೀರಾ ಮಡಿ ಸರಿಯಾಗಿದೆಯೇ ಇದ್ರೆ ತಗೊಳ್ತಾರೆ ಎಲ್ದಿದ್ರೆ ಹಸಿ ಪದಾರ್ಥ ತಗೊಂಡು ತಾವೇ ಬೇಯಿಸ್ಕೊಳ್ತಾರೆ ಬಂದಿದ್ದೀರಿ ಎರಡು ದಿವಸ ಇದ್ದು ಹೋಗಿ ಅಂದ್ರೆ ಇಲ್ಲಮ್ಮ ಮುಂದಕ್ಕೆ ಹೋಗ್ಬೇಕು ನಾವು ಹೊರಟು ಬಿಡ್ತಾರ ಅವ್ರು ಯಾರೋ ನೀವು ಯಾರೋ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಗೃಹಸ್ಥ ಇರುವುದು ಸಮಾಜದ ಆಧಾರ ಸ್ತಂಭ ಐದು ಯಜ್ಞಗಳನ್ನು ಮಾಡಬೇಕವನು ಇದು ಮಾಡುವುದರಿಂದ ಸಮಾಜ ಉಳಿದಿದೆ ಇದನ್ನು ತಪ್ಪಿಸಿಬಿಟ್ಟು ಊಟ ಅತಿಥಿಗಳು ಹಾಕುವುದಿಲ್ಲ ಹೋಟೆಲ್ ಮಾಡುವುದು ಪ್ರಾಣಿ ಪಶು ಪಕ್ಷಿಗಳನ್ನು ಕೊಂದು ಹಾಕುವುದು ಜ್ಞಾನವನ್ನು ನಿರ್ಮೂಲ ಮಾಡುವುದು ವಿದ್ಯಾದಾನವನ್ನು ಸ್ಕೂಲ್ ಎಜುಕೇಷನ್ ಮಾಡಿ ಕೋಟ್ಯಾಂತರ ರೂಪಾಯಿ ಡೊನೇಷನ್ ತಗೊಂಡು ಅದು ಒಂದು ಸಂಸ್ಥೆಯನ್ನಾಗಿ ಮಾಡುವುದು we have debauched all these institutions ಪಶ್ಚಿಮದ ಪ್ರಭಾವದಿಂದ ಪಂಚಮಹಾಯಜ್ಞ ಕಾನ್ಸೆಪ್ಟ್ ಹೋಯಿತು ದೂರ ದೂರಕ್ಕೆ ಯಾತ್ರೆ ಮಾಡೋರಿಗೆ ಏನು ಭಯ ಇರಲಿಲ್ಲ ಭಾರ ಇರಲಿಲ್ಲ ನೆಮ್ಮದಿಯಾಗಿ ಹೋಗೋರು ಸಾವಿರ ಸಾವಿರ ಜನ ಹೋಗುವರು whole way of life has been changed ಏನು ಪ್ರಳಯ ನೋಡಿ ಇದು ತಿರುಪತಿಯ ಮೇಲಿದ್ದಾನಲ್ಲ ವೆಂಕಟೇಶ್ವರ ಯಾರವನು ವೃಷಗಿರಿ ಗೃಹ ಮೇಧಿ ಗುಣ ಅವನೊಬ್ಬ ಗೃಹಸ್ಥ ಸಪ್ತಲೋಕಿ ಗೃಹಸ್ಥ ನ್ಯಾಸ ತಿಲಕದಲ್ಲಿ ನಮ್ಮ ದೇವರು ಬ್ರಹ್ಮಚಾರಿ ಅಲ್ಲ ನಮ್ಮ ದೇವರು ಗೃಹಸ್ಥ ಆದ್ದರಿಂದ ಗೃಹಸ್ಥರ ಕಷ್ಟ ಅವನಿಗೆ ಚೆನ್ನಾಗಿ ಗೊತ್ತು ಬಂದವರು ಇವತ್ತು ಊಟ ಹಾಕ್ತಿದ್ದಾರಲ್ಲಿ ತಿರುಪತಿ ವೆಂಕಟೇಶ್ವರನಿಗೆ ಕೆಲವರು ನೋಡೋರು ಒಯ್ಯುತ್ತಿದ್ರು ಇವನು ಮಾತ್ರ ದೊಡ್ಡ ದೊಡ್ಡ ಗಂಗಾಳದಲ್ಲಿ ಒಯ್ಯೋ ಒಂದು ದಿವಸಕ್ಕೆ ಎಷ್ಟು ಲಾಡು ತಿಂತಾನಪ್ಪ ಒಂದು ದಿವಸಕ್ಕೆ ಎಷ್ಟು ಮೊಸರನ್ನು ತಿಂತಾನೆ ಪುಳಿಯೋಗರೆ ಇವರೆಲ್ಲ ಹೊತ್ತು ಸೇವೆ ಮಾಡಿದ್ದಾರೆ ವಡ ಸೇವೆ ದೇವರ ಮುಂದೆ ರಾಶಿ ಹಾಕ್ತಾರೆ ಬರೋರು ಎಲ್ಲಿಂದ ಬರ್ತಾರೆ ಒಂಟಿ ಕಾಲಲ್ಲಿ ನಿಂತಾರೆ ಎಲ್ಲಿಯೋ ಮುಡಿ ಕೊಡ್ತಾರೆ ಅವರು ಪಾಪ ಜ್ವರ ಚಳಿ ಇದ್ರು ಹೆಂಗಸರು ಗಂಡಸರು ವ್ಯತ್ಯಾಸವಿಲ್ಲದೆ ತಲೆಯನ್ನೇ ಕೊಡುವ ಪ್ರಸಂಗದಲ್ಲಿ ಮುಡಿಯನ್ನು ಕೊಟ್ಟು ಅಪ್ಪ ಅವರ ಭಕ್ತಿಯನ್ನು ನೋಡಬೇಕು ನೀವು ತಿರುಪತಿಗೆ ಹೋಗಿ ದೇವರನ್ನು ನೋಡದೆ ಇದ್ರೆ ಬೇಡ ಅಲ್ಲಿ ಬರುವ ಭಕ್ತರ ಭಕ್ತಿಯನ್ನು ನೋಡಿ ಆಶ್ಚರ್ಯಪಡಿ ಎಷ್ಟು ಅಂತರಾಳದಲ್ಲಿ ಕೂತಿದೆ ಅದು ಅವರಿಗೆಲ್ಲ ಊಟ ಹಾಕು ಅಂತ ಅಪಣೆ ಮಾಡಿದ ಗಡ್ಡಿಗಾರುಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟ ಭಗವಂತ ಧರ್ಮಸ್ಥಳದ ನಿಮಗೆ ಅನ್ನದಾನದ ಮಹಿಮೆ ಇರುವುದೆಲ್ಲಿ ಕರಾವಳಿ ಪ್ರದೇಶದಲ್ಲಿ ಅಲ್ಲಿಂದ ಶುರುವಾಯಿತು ನಿನ್ನೆ ತಿರುವನಂತಪುರದ ಸ್ವಾಮಿ ಚರಿತ್ರೆಯನ್ನು ಹೇಳಿದೆ ಪೂರ್ತಿ ಹೇಳಲಿಲ್ಲ ಎಷ್ಟು ಹೇಳಿ ಒಂದು ವಿಷಯ ತಗೊಂಡ್ರೆ ಎಲ್ಲೆಲ್ಲೋ ಹೋಗುತ್ತೆ ಯಾರೋ ನೆನ್ನೆ ಹೇಳಿದರು ಬರೀ ನೆಪಕ್ಕೆ ಸ್ತೋತ್ರ ಎಷ್ಟೊಂದು ವಿಷಯ ಬರುತ್ತೆ ನೋಡಿ ಇಲ್ಲಿ ಅಂತ ಬರಲಿ ಸ್ವಾಮಿ ಯಾರು ನಿಮ್ಗೆ ಯಾರು ಹೇಳೋರು ಇದನ್ನೆಲ್ಲ ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಗೌರಿ ಅಮ್ಮಾಳು ತಿರುವಾಂಕೂರು ಸಂಸ್ಥಾನದ ರಾಜವಂಶದಲ್ಲಿ ಬಂದವಳೊಬ್ಬಳು ಆಕೆ ಪರಮಾಶ್ಚರ್ಯವಾಯಿತು ರೆಡ್ ಇಂಕಲ್ ಮಾರ್ಕ್ ಮಾಡಿದೆ ಕೇರಳದಲ್ಲಿ ಮುಸ್ಲಿಮರು ಹಾಜ್ ಯಾತ್ರೆ ಹೋಗುವವರಿಗೆ ತಿರುವನಂತಪುರದ ಪದ್ಮನಾಭ ಸ್ವಾಮಿ ದೇವಾಲಯದ ವತಿಯಿಂದ ಮೊದಲು ಆತಿಥ್ಯ ಮಾಡಿ ಊಟವನ್ನು ಬಡಿಸಿ ಮುಸಲರಿಗೆ ಅವರು ವಾಪಸ್ ಬಂದ ಮೇಲೆ ಕೊಚ್ಚಿನ್ ಅಲ್ಲಿ ಇಳಿದು ಎರ್ನಾಕುಳದಲ್ಲಿ ಇಳಿದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಪ್ರಸಾದವನ್ನು ತಗೊಂಡು ಹೋಗುವ ಪರಿಪಾಠ ಇವತ್ತಿಗೂ ಇದೆ ಕೇರಳದಲ್ಲಿ ಯಾರು ಮಾಡಿದ್ರಿ ಪದ್ಧತಿನ first temple in the whole world ಹದಿನೈದನೇ ಶತಮಾನದಲ್ಲಿ ಒಬ್ರು ಅಶ್ವಿನಿ ತಿರುನಾಳ್ ಮಹಾರಾಜರು ಅವ್ರ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಕುಲಶೇಖರ ಅನ್ನೋ ಹೆಸರಲ್ಲಿ ಹದಿಮೂರು ಮಹಾರಾಜರಾಗಿದ್ದಾರೆ ವಂಶದಲ್ಲಿ ಆ ಪುಸ್ತಕ ಕೇಳಿಗಿಡೋಕೆ ಮನಸ್ಸಿಲ್ಲ ಈ ಊರಿಗೆ ಬರೋಕೆ ಮುಂಚೆ ಅದನ್ನೇ ಓದ್ತಾ ಕೂತಿದ್ದೆ ತುಂಬ ಸ್ನೇಹಿತರೆಲ್ಲ ಬಂದು ಯಾಕೆ ಅಳ್ತಾ ಇದ್ದೀರಿ ನಾನು ಆ ತಿರುವನಂತಪುರ ಹೋಗಬೇಕು ನೋಡಬೇಕು ಆಸೆ ಆಗಿದೆಯಲ್ಲ ಒಬ್ಬರು ಹೇಳಿದರು ನಾಳೆನೇ ಹೋಗೋಣ ನಡೀನಿ ಏರ್ ಟಿಕೆಟ್ ಬುಕ್ ಮಾಡಿಬಿಡ್ತೀನಿ ಸ್ವಲ್ಪ ಸ್ವಲ್ಪ ತಾಳಿ ನಾವೊಬ್ಬನೇ ಹಾಗೆ ಬಂದರೂ ಪ್ರಯೋಜನ ಆಗೋದಿಲ್ಲ ನನ್ನ ಜೊತೇಲಿ ಇನ್ನೂ ಅನೇಕರು ಆ ಸ್ವಾಮಿ ನೋಡಬೇಕು ಆ ಹದಿನೈದನೇ ಶತಮಾನದ ಮಹಾರಾಜರು ಏನು ಕೆಲಸ ಮಾಡಿದರು ಮುಂದೆ ಕಮ್ಯುನಿಸ್ಟ್ರು ಬರ್ತಾರೆ ಕೇರಳದಲ್ಲಿ ಭಾರತದಲ್ಲಿ ನೆಹರು ಅಂತ ನಾಸ್ತಿಕರು ಅಂತ ತಿಳ್ಕೊಂಡು ಇಡೀ ತಿರುವಂಕೂರು ಸಂಸ್ಥಾನ ಕೇರಳ ರಾಜ್ಯದ ಎಲ್ಲ ಭೋಗ ಐಶ್ವರ್ಯ ಭೂಮಿ ಬೊಕ್ಕಸ ಎಲ್ಲವನ್ನೂ ಪದ್ಮನಾಭ ಸ್ವಾಮಿ ಹೆಸರಿಗೆ ಬರೆದು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಬಿಟ್ರು ಅವರು ಇವರು ಆಡಳಿತ ನಡೆಸುವಾಗ ಪದ್ಮನಾಭ ದಾಸಹ ಪದ್ಮನಾಭ ದಾಸಹ ಪದ್ಮನಾಭ ದಾಸಹ ನಂಬೂತಿರಿಪ್ಪ ಗೌರ್ಮೆಂಟ್ ಬಂತು ಪಾಪಿ ಗೌರ್ಮೆಂಟ್ ಉಳುವವನಿಗೆ ಭೂಮಿ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಭೂಮಿನೆಲ್ಲ ಅವರವರಿಗೆ ಉಳೋರು ಕೊಟ್ಬಿಡ್ಬೇಕು ಅದಕ್ಕೆ ಒಂದು ಮೊದಲು ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ಲ ಇದು ಪಾರ್ಟಿಗೆ ಮೊದಲು ನೋಟಿಸ್ ಕಳಿಸ್ಬೇಕಲ್ಲ ನಿಮ್ಮ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ ನಂದು ನೂರು ಎಕರೆ ಭೂಮಿ ಇದೆ ನಾನು ನೋಟಿಸ್ ಬರ್ತಿತ್ತು ಅವ್ರು ನೋಡಿದ್ರು ಪದ್ಮನಾಭ ಸ್ವಾಮಿ ಹೆಸರಲ್ಲಿದೆ ಅವನು ನೋಟಿಸ್ ಕಳಿಸ್ಬೇಕು ಅವನು ನೋಟಿಸ್ ತಗೊಳ್ಳೋನಲ್ಲ ಪದ್ಮನಾಭ ಸ್ವಾಮಿಗೆ ಯಾರು ನೋಟಿಸ್ ಕೊಡ್ತಾರೆ ಈ ವಿಷಯ ಕೇಳಿದ್ರ ನೀವು to this day the temple lands have been intact in the name of the D T ಅವರು ಅದು ಮುಟ್ಟೋಕ್ಕಾಗಿಲ್ಲ ಆದರೆ ಔಟ್ ಆಫ್ ಲಾ ನ್ಯಾಯಬಾಹಿರವಾಗಿ ಅವರವರು ತಮ್ಮ ತಮ್ಮದು ಏನು ಮಾಡ್ತಾ ಇದ್ದಾರೆ ಅಷ್ಟೋ ಇಷ್ಟೋ ಕೊಡ್ತಾರೆ ಕೇರಳದಲ್ಲಿ ಆ ಮಹಾರಾಜರು ಇವತ್ತಿಗೂ ಆ ವಂಶದವರಿದ್ದಾರೆ ಈ ಕೆಳಗೆ ಮಾತ್ರ ಸೊಂಟಕ್ಕೊಂದು ದಟ್ಟಿ ಒದ್ದೆ ಬಟ್ಟೆ ಸುತ್ತಕೊಂಡು ಬರ್ತಾರೆ ಸ್ವಾಮಿ ಪೂಜೆಯನ್ನು ಮಾಡಿ ಹೋಗ್ತಾರೆ ಇದು ಒಂದು ಕಡೆ ಗಜಪತಿ ಮಹಾರಾಜರು ಎಲ್ಲಿ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅವರು ಭೂಮಿ ದೇವರ ಹೆಸರು ಬರೀಲಿಲ್ಲ ಜಗನ್ನಾಥ ದಾಸರಾಗಿ ರಥವನ್ನೆಲ್ಲ ಗುಡಿಸ್ತಾರೆ ಬಂಗಾರದ ಕೊರಕೆಯಿಂದ ಅಂಥದೊಂದು ರಥೋತ್ಸವ ಲೋಕದಲ್ಲಿ ಇಲ್ಲ ನಾವು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅದಕ್ಕೆ ಆಸೆ ಪಡ್ತೇವೆ ಪುರಿ ಜಗನ್ನಾಥ ಒಂದಾಗಿಲ್ಲ ದರ್ಶನ ನನಗೆ ತಿರುವನಂತಪುರ ಒಂದಾಗಿಲ್ಲ ಅಲ್ಲಿ ಗುಜರಾತ್ನಲ್ಲಿ ದಿವಾಕರ್ ಮುನಿ ಅಂತ ಒಬ್ಬರು ಇದ್ದರಂತೆ ಕಥೆ ಹೇಳ್ತಾರೆ ಅನಂತ ಪದ್ಮನಾಭ ಹೇಗೆ ಬಂದ ಇಲ್ಲಿಗೆ ದಿವಾಕರ್ ಮುನಿ ಮಹಾಭಕ್ತ ಪೂಜೆ ಮಾಡ್ತಿದ್ದವನು ಒಂಟಿ ಸಾಲಿಗ್ರಾಮ ಇಟ್ಕೊಂಡು ಅತ್ಲಾಗ ಇತ್ಲಾಗ ಯಾರೂ ಇಲ್ವಲ್ಲ ಅಂತ ಮಡಿಯಿಲ್ಲ ಅರ್ಚನೆ ಪೂಜೆ ಮಾಡುವಾಗ ಮೂರು ವರ್ಷದ ಹುಡುಗ ಒಬ್ಬ ಬಂದು ಆ ಸ್ವಾಮಿಗಳ ಹತ್ರ ಕೂತ್ಕೊಂಡು ತೀರ್ಥ ಕೊಡಿ ಹಣ್ಣು ಕೊಡಿ ಯಾರು ಮಗು ನೀನು ನಾನು ಅನಾಥ ಕಸ್ತಂಬಾಲ ಯಾರು ಮಗು ಅಂದರೆ ಅನಾಥ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಅವ್ರು ನಂಬ್ಕೊಂಡಿದ್ದೇನೆ ಅಂತ ಹೇಳಿ ಪಾಪ ಕೂತ್ಕೋ ದಿವಸ ಕೊಡ್ತಿದ್ರು ಪೂಜೆ ಆಗಿದ್ದೆ ಹೊರಟೋಗ್ತಿತ್ತು ಒಂದು ದಿವಸ ಮಗು ಏನು ಮಾಡಿತ್ತು ಅವ್ರ ಹತ್ಲಾಗಿ ಇತ್ಲ ನೋಡಿಸಿದ್ದ ಸಾಲಿಗ್ರಾಮ ತೆಗೆದು ಬಾಯಲ್ಲಿ ಹಾಕೊಂಡ್ಬಿಡ್ತು ಏ ಮಗು ಸಾಲಿಗ್ರಾಮ ತಿಂದುಬಿಡ್ತಲ್ಲ ಯಾವನವನು ದೊಡ್ಡ ಅದು ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಓಡ್ ಹೋಯ್ತು ಓಡ್ ಹೋಯ್ತು ಹಿಂದೇ ಹೋದರು ಹೋಗಿ ಇವತ್ತು ತಿರುವನಂತಪುರ ದೇವಸ್ಥಾನ ಇರೋ ಜಾಗದಲ್ಲಿ ದೊಡ್ಡ ಮರ ಇತ್ತಂತೆ ಬೆಣ್ಣೆ ಮರ ಬೆಣ್ಣೆ ಮರ ಬೆಣ್ಣೆ ಅಂತ ಮೃದುವಾದ ಒಂದು ಮರದ ಜಾತಿ ಆ ಮರದಲ್ಲಿ ಅಂತರ್ಧಾನವಾಗಿಬಿಡ್ತು ಇವರು ಭಯವಾಯಿತು ಸ್ವಾಮಿಯೇ ಬಂದಿದ್ದಾನೆ ಅಟ್ಟಿಸ್ಕೊಂಬಂದಲ್ಲ ಬೈದ್ಬಿಟ್ನಲ್ಲ ಅಂದಾಗ ಆ ಮರ ಮುರಿದು ಕೆಳಗೆ ಬಿತ್ತು ಅದರೊಳಗಿಂದ ದಿವ್ಯ ರೂಪದಲ್ಲಿ ಬಂದು ಹದಿನಾರು ಮೈಲಿ ಉದ್ದವಾಗಿ ಅಗಲವಾಗಿ ಸ್ವಾಮಿ ಮಲಗಿಕೊಂಡ ಅಯ್ಯೋ ಎಪ್ಪಡಿಡ ಒಂದು ಆರಾಧನೆ ಮಣ್ಣುವೆ ನಾನು ಸನ್ಯಾಸಿ ಹದಿನಾರು ಮೈಲಿ ಉದ್ದದಲ್ಲಿ ನೀ ಮಲಗಿದರೆ ನಾನು ಹೇಗಪ್ಪ ಪೂಜೆ ಮಾಡಲಿ ಕೇಳಿದಾಗ ಎಷ್ಟುದ್ದ ಬೇಕು ಅಂತ ಕೇಳಿದಂತೆ ನನ್ನ ಕೈ ದಂಡದಲ್ಲಿ ಒಂದು ಮೂರರಷ್ಟಿದ್ರು ಸಾಕು ಅಂದಾಗ ಆರಡಿ ಆರು ಮೂರು ಹದಿನೆಂಟು ಅಡಿ ಮಲಗಿದ್ದಾನೆ ಸ್ವಾಮಿ ಆಮೇಲೆ ಇನ್ನೊಬ್ಬರು ಬಿಲ್ವಮಂಗಲ ಮಂಗಲ ವಾರಿಯರ್ ಸ್ವಾಮಿಗಳು ನೇಪಾಳದಿಂದಲೇ ಆನೆ ಮೇಲೆ ಅದ್ಭುತವಾದ ಸಾಲಿಗ್ರಾಮಗಳನ್ನು ತಂದು ಅಷ್ಟಬಂಧವನ್ನು ಮಾಡಿ ಮೊದಲಿದ್ದದ್ದು ದಾರು ವಿಗ್ರಹ ಮರದ ಮೂರ್ತಿ ಅದರೊಳಗೆ ಹನ್ನೆರಡು ಸಾವಿರ ಸಾಲಿಗ್ರಾಮಗಳನ್ನು ಹುದುಗಿಸಿ ಮೇಲೆ ಲೇಪಗಳನ್ನು ಮಾಡಿ ಆ ಲೇಪ ಕಿತ್ತು ಬರುವುದಕ್ಕಾಗೋದಿಲ್ಲ ಶಿಲಾ ವಿಗ್ರಹದಂತೆ ಇವತ್ತಿಗೂ ಕಾಣಿಸ್ತಾ ಇದ್ದಾನೆ ಸ್ವಾಮಿ ಅಲ್ಲಿ ಇಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತಾರೆ ಭಗವಂತನಿಗೆ ಅತಿ ಹೇಳ್ತೇವೆ ಇದೆಲ್ಲ ಕಥೆ ನಿಮಗೆ ಅಂದರೆ ಅವನು ನೋಡಿ ತಿರುಪತಿ ವೆಂಕಟೇಶ್ವರನಿಗೆ ಬಂದವರಿಗೆಲ್ಲ ಊಟ ಹಾಕುವಂತ ಬುದ್ಧಿ ಕೊಟ್ಟವನು ಇವನು ಈ ಗೃಹಸ್ಥ ತಿರುವನಂತಪುರದ ಸ್ವಾಮಿ ಹೊರನಾಡು ಅನ್ ಅನ್ನಪೂರ್ಣೇಶ್ವರಿ ಅಂತ ಕೇಳಿದ್ದೀರಿ ಧರ್ಮಸ್ಥಳ ಕೇಳಿದ್ದೀರಿ ಉಡುಪಿಯಲ್ಲಿ ಕೇಳಿದ್ದೀರಿ ಸ್ವಯಂ ಸ್ವಾಮಿಗಳೇ ಇತರರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಉಡುಪಿಯಲ್ಲಿ ಅವರಿಗೆಲ್ಲ ಕೊಡಬಾರದು ಕಷ್ಟಗಳನ್ನು ಕೊಟ್ಟರು ನಮ್ಮ ಜನ ಕೆಲವರು ಪಾಪಿಗಳು ಅನ್ನದಾನ ಹುಟ್ಟಿದ್ದೇ ದಕ್ಷಿಣದಲ್ಲಿ ಕರಾವಳಿಯಲ್ಲಿ ಗುಜರಾತ್ ತನಕ ನೀವು ನೋಡ್ಬೋದು ಅದನ್ನು ಗೃಹಮೇಧಿ ಮಾಡೋ ಮೊದಲನೇ ಕೆಲಸ ಅನ್ನದಾನ ಬಂದವ್ರಿಗೆ ಅನ್ನದಾನವನ್ನು ಮಾಡಬೇಕು ಜ್ಞಾನ ಕೇಳಿದವ್ರಿಗೆ ಜ್ಞಾನದಾನ ಮಾಡಬೇಕು ಇದು ಬರೀ ಪಂಚಮಹಾಯಜ್ಞ ಅಂತ ತಿಳ್ಕೋಬೇಡಿ ಅವನಿರೋದೇ ದಾನ ಮಾಡುವುದಕ್ಕೆ ಅವನು ಒಂದು ನಿಮಿಷ ಕೂತ್ಕೊಂಡಿಲ್ಲ ವೆಂಕಟೇಶ್ವರ ಆ ಒಂದು ನಿಮಿಷದಲ್ಲಿ ಯಾರು ಬರ್ತಾರೆಯೋ ಏನು ಕೇಳ್ತಾರೆಯೋ ಏನು ಬೇಕು ಮಗಳು ಮದುವೆ ಆಗಬೇಕು ಮಗು ಮಾತು ಬರಬೇಕು ಇವನಿಗೆ ನಡಿಗೇನೇ ಇಲ್ಲ ಕಾಲು ಬರಬೇಕು ಅವನಿಗೆ ಉದ್ಯೋಗ ಇಲ್ಲ ಉದ್ಯೋಗ ಆಗಬೇಕು ಅವನಿಗೆ ಪ್ರಮೋಷನ್ ಆಗಬೇಕು ಇದು ಹುಚ್ಚಿದೆ ಹುಚ್ಚು ಹೋಗಬೇಕು ಎಷ್ಟು ತರಹ ಕಂಪ್ಲೇಂಟ್ಸ್ ಇರಬಹುದು ಎಲ್ಲವನ್ನ ತಗೊಂಡು ಬರ್ತಾರೆ ಒಬ್ಬ ಗೃಹಸ್ಥ ತನ್ನ ಅಪಾರವಾದ ಶಕ್ತಿಯಿಂದ ವೃಷಗಿರಿ ಗೃಹ ಮೇಧಿ ಗುಣ ಯಾವುದು ಬೋಧ ಬಲ ಐಶ್ವರ್ಯ ವೀರ್ಯ ಶಕ್ತಿ ಮುಖ ಬೋಧಾಂಧ್ರ ಜ್ಞಾನ ಅವನು ಸರ್ವಜ್ಞ ಅವನು ಬಲವುಳ್ಳವನು ಮಹಾಬಲಿಷ್ಠ ಎಂದ್ರೆ ನಿಂತ್ಕೊಳ್ಳೋಕ್ಕಾಗತ್ತೆ ಅಷ್ಟು ಐಶ್ವರ್ಯ ಏನು ಕೇಳಿದ್ರು ಕೊಡ್ತಾನೆ ಬಲಿ ಚಕ್ರವರ್ತಿ ಏನು ಕೊಡ್ತಾನೆ ಕೊಟ್ಟು ನಷ್ಟ ಮಾಡಿಕೊಂಡ ಇವನು ಕೊಟ್ಟು ನಷ್ಟ ಮಾಡಿಕೊಳ್ಳೋನಲ್ಲ ಜಗದೀಶ್ವರ ವೀರ್ಯ ಶಕ್ತಿ ಮುಖ ನಿರ್ವಿಕಾರತ್ವ ಅಪಾರ ಶಕ್ತಿ ಉಳ್ಳದ್ದು ಇಂಥದ್ದು ಮುಖ ಎಷ್ಟೋ ಲಕ್ಷ ಲಕ್ಷ ಗುಣಗಳಿವೆ ಅಸಂಖ್ಯೆಯಾನಿ ಪುತ್ರಕ ಎಣಸೋರು ಯಾರು ಈ ಗುಣಗಳೆಲ್ಲ ಒಳ್ಳೇದೋ ಕೆಟ್ಟದ್ದು ಅಂದರೆ ಕೇಳ್ತಾರೆ ಇದೆಲ್ಲ ಹೇಳಿದ್ರಿ ಅವನಿಗೆ ದಯ ಇದೆಯೇ ಅಂತ ಕೇಳಿದ್ರಿ ಅದನ್ನು ಮೊದಲು ಹೇಳಿ